ಅದನ್ನು ಅನುಭವಿಸೋ ದೊಡ್ಡದಿಲ್ಲ ನಮ್ಮ ಹೃದಯ ನಾವು ತುಂಬ ಸಣ್ಣವರು ನಿಮ್ಮ ಕೈಲೊಂದು ಚಟಾಕ್ ಪಾತ್ರೆ ಇರುತ್ತೆ ದೇವಸ್ಥಾನದಲ್ಲಿ ಬೇಕಾದಷ್ಟು ಇದು ತಿರುಮೂರಿ ಕಾಲದಲ್ಲಿ ಹೀಗಾಗ್ಬಿಡುತ್ತೆ ನನಗೆ ಸಮೀಪ ಕಾಲದಲ್ಲಿ ದಿವ್ಯ ದೇಶಗಳಿಗೆ ಒಬ್ಬರು ಕರ್ಕೊಂಡು ಹೋದ್ರು ಗುರುವಾಯೂರು ಕರ್ಕೊಂಡು ಹೋಗಿದ್ರು ಅಯ್ಯೋ ನನ್ನ ಕೈಲಾಗೋದಿಲ್ವಲ್ಲ ಫಸ್ಟ್ ಕ್ಲಾಸ್ ಕಾರ್ ಮಾಡಿ ಏನು ತೊಂದರೆ ಇಲ್ಲದೆ ಇರುವಂತೆ ಅವರೇ ಮನೆಯಿಂದ ತಿಂಡಿ ತೀರ್ಥ ಎಲ್ಲ ತಗೊಂಬಂದು ಅವರು ಅವರು ಬಂಧುಗಳಲ್ಲಿದ್ದರು ಗುರುವಾಯೂರಿನಲ್ಲಿ ಮೂರು ಸಲ ಹೋಗ್ತಾ ಇರೋದು ದಿವ್ಯಕ್ಷೇತ್ರ ಮೂರು ಕ್ಷೇತ್ರ ಚಿರುಕಾಕ್ರೆ ಎನ್ನಪ್ಪನ್ ವಾಮನಾವತಾರ ಕ್ಷೇತ್ರ ಆ ಮೀನುಗಾರರು ಈ ತಿರುವೋಣಂ ಹಬ್ಬ ಶುರು ಮಾಡೋ ಜಾಗ ಗುರುವಾಯೂರಿಗಿಂತ ಹಳೆ ಜಾಗ ಕಳಂ ತಿರುಮೂಳಿಕಳಂ ಕೋಡು ಕುಲಶೇಖರ ಮಂಗಳ ಶಾಸನ ಅದರಲ್ಲಿ ತಿರುಮೂಳಿಕಳಂ ಅದು ಲಕ್ಷ್ಮಣ ಕ್ಷೇತ್ರ ಅಂತಾರೆ temple is not very impressive ಆದರೆ ಐ ಫೆಲ್ಟ್ ಸೂಪರ್ಬ್ ವೈಬ್ರೇಷನ್ಸ್ ನಾನು ಅಳಿತಾ ಕೂತಿದ್ದೆ ಪಾಶರಗಳನ್ನು ಹೇಳ್ತಾ ಇದ್ದೆ ದೇವಸ್ಥಾನ ಬಾಗಿಲು ಹಾಕೋ ಹೊತ್ತು ಅವರು ಶ್ರೀವೇಲಿ ಆ ಕೇರಳದ ಪದ್ಧತಿಯೇ ಬೇರೆ ಒಂದು ಉತ್ಸವ ಬರ್ತಾರೆ ಸ್ವಾಮಿಗೆ ಅವರು ಸಂಬಳ ಕೊಡಲಿ ಕಮ್ಯುನಿಸ್ಟ್ ಸರ್ಕಾರ ಬಿಡಲಿ ತಮಟೆ ಹೊಡೆದು ಉತ್ಸವ ಸಣ್ಣ ಮೂರ್ತಿ ಉತ್ಸವ ಮೂರ್ತಿ ಮೂರು ಪ್ರದಕ್ಷಿಣೆ ತಗೊಂಡ್ಬರ್ತಾರೆ ಬಲಿ ಹಾಕ್ತಾರೆ ಸುತ್ತ ದೇವಸ್ಥಾನದೊಳಕ್ಕೆ ಹೋದ್ರು ನೈವೇದ್ಯ ಮಾಡ್ತಾ ಇದ್ದಾರೆ ಅವರು ಗೋವಿಂದ ಶ್ಲೋಕ ಹೇಳ್ತಿದ್ದಾರೆ ಕೆಲವರು ಭಕ್ತರು ಸಂಸ್ಕೃತ ಬರೀ ಗಂಧ ತುಳಸಿ ಪುಷ್ಪ ಕೊಡ್ತಾರೆ ಪ್ರಸಾದ ಬಿಸಿ ಬಿಸಿಯಾಗಿ ಅಪ್ಪಂ ಈ ತಮಿಳಲ್ಲಿ ಅಪ್ಪಂ ಅಂತ ಕೇಳಿದ್ದೀರಲ್ಲ ಏನು ಅಪ್ಪಂ ಅಂದ್ರೆ ಅದು ಹೇಳೋಕ್ಕೊಂದು ಉಪನ್ಯಾಸ ಅಂತ ಕೇಳಬೇಡಿ ಅಕ್ಕಿ ಹಿಟ್ಟಿನಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನು ಬೆರೆಸಿ ರುಬ್ಬಿ ಮಾಡತಕ್ಕಂಥ ಅತ್ಯಂತ ಪ್ರಾಚೀನವಾದ ಒಂದು ಸಿಹಿ ತಿನಿಸು ಕೃಷ್ಣನಿಗೆ ತುಂಬ ಇಷ್ಟ ಅಪ್ಪಂ ಕಲಂದ ಶೆಟ್ಟುಂಡಿ ಅಕಾರಂ ಪಾಲಿಲ್ ಕರಂದಿ ಅದನ್ನ ಯಾರೋ ಗೋಧಿಯಲ್ಲಿ ಮಾಡೋಕೆ ಶುರು ಮಾಡಿದರು ಅದು ಸೋಜಿ ಅಪ್ಪಮ್ಮ ಆಗಿ ಆಯಿತು ಆರು ರೊಟ್ಟಿ ಒಂದರ ಮೇಲೆ ಒಂದರ ಮೇಲಿಟ್ಟು ಲಟ್ಟಿಸಿದ್ರೆ ಬರೋದು ಛೇ ರೊಟ್ಟಿ ಅದು ಚಿರೋಟಿ ಆಯಿತು ಈ ಶಬ್ದಗಳ ರೂಪಾಂತರ ನೋಡ್ಕೊಳ್ಳಿ ಈ ಶಬ್ದಗಳು ಯಾಕೆ ಬಂತು ಅವ್ರ ಅಪ್ಪ ಮಾಡಿದ್ದಾರೆ ಇಷ್ಟಿಷ್ಟು ಅಗಲ ಮಾಡಿದಾರಮ್ಮ ತಟ್ಟೆಯಲ್ಲಿ ತುಪ್ಪ ತೊಟ್ತಾ ಇದೆ ತೊಟ್ಟ ತೊಟ್ಟ ತೊಟ ತಗೊಂಡೋಗಿ ದೇವ್ರ ನೈವೇದ್ಯ ಮಾಡಿದರು ಪ್ರಾಕಾರದಲ್ಲಿ ಕೂತಿದ್ದೇವೆ ನಾವು ತಿರುಮೂಳಿ ಕಳತಾನೆ ಆಳ್ವಾರ್ ಪಾಶರ ನಮ್ಮ ಮನೆಯವರು ಸುತ್ತ ಜೊತೆಯಲ್ಲಿ ಬಂದಿದ್ದವ್ರು ನಾಲ್ಕು ಜನರಿಗೆ ನಮ್ಮ ಪದ್ಧತಿ ಆ ಕ್ಷೇತ್ರದಲ್ಲಿ ಆಳ್ವಾರ್ ಪಾಡಲ್ ಕ್ಷೇತ್ರದಲ್ಲಿ ಆಳ್ವಾರ್ ಅನುಭವಿಸಿದ ಭಾಷೆಗಳನ್ನು ನಮ್ಮ ಆಳ್ವಾರ್ ಭಾಷಣ ಕುಲಶೇಖರ ಆಳ್ವಾರ್ ತಿರುಭಂಗಿ ಆಳ್ವಾರ್ ಭಾಷಣ ಹೇಳಿ ಅನುಭವಿಸ್ತಾ ಇದ್ದೇವೆ ಅರ್ಥ ಹೇಳ್ತಾ ಇದ್ದೇವೆ ನಮ್ಮ ಪಾರ್ಟಿ ಲೀಡರ್ ಹೇಳಿದ್ರು ಒಂಚೂರು ಪ್ರಸಾದ ಸಿಕ್ಕೃತಿಯ ನೋಡಿ ಆ ದೇವಸ್ಥಾನದಲ್ಲಿ ಕಸ ಗುಡಿಸೋರು ನಾಗೇಶ್ವರ ಊದವರು ಅವ್ರಿಗೆಲ್ಲ ಕೊಡ್ತಾ ಇದ್ದಾರೆ ಕೆಲವು ಕಡೆ ದುಡ್ಡು ಕೊಟ್ಟರೆ ಕೊಡೋದು ಉಂಟಲ್ಲ ನಮ್ಮ ತಮಿಳುನಾಡು ಆಂಧ್ರ ಪ್ರದೇಶ ನಮಗೇನಾದ್ರು ಸಿಕ್ಕೃತಿಯ ನೋಡಿ ಎಲ್ಲ ಕುಡುಕು ಸರ್ ಅವ್ರು ಹೋದ್ರು ಕೊಡೋದಿಲ್ವಂತೆ ಬೇಡ ಅವರಿಗೆ ಕೋಪ ಬಂತು ಏನೇ ಅಲ್ಲಿಂದ ಬಂದಿದ್ದೇವೆ ನಮ್ಗೆ ಹೊಟ್ಟೆ ತಿನ್ನೋಕ್ಕಿಲ್ಲ ಅಂತ ನಿನ್ನ ಪ್ರಸಾದ ಬೇಕು ಅಂದ್ರೆ ಈ ನೀವು ಮಾಡಿಬಿಟ್ಟಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಖಿನ್ನತಿ ಆಯಿತು ಆ ತಿರುಮೂಳಿ ಕಳುತ್ತಾನೆ ಪಾಶ್ರ ಹೇಳ್ತಾ ಕೂತಿದ್ದೇನು ಅಳ್ತಾ ಎಲ್ಲ ನಮಗೆ ಜ್ಞಾನ ಇಲ್ಲ ಒಳಗಡೆ ಅಡಿಗೆ ಮನೆಯಿಂದ ಭಟ್ರು ಬಿಸಿ ಬಿಸಿಯಾದಂತಹ ಒಂದು ನಾಲ್ಕೈದು ಅಪ್ಪಂ ಒಂದು ಬಕೆಟ್ ತುಂಬ ಪಾಲ್ ಪಾಯಸ ತಗೊಂಡು ಕರಗಿಬಿಟ್ಟೆ ನಾವು ನನ್ನ ಮನಸ್ಸು ನೋಯ್ತು ನಿನಗೆ ಅನ್ನಿಸ್ತೋ ಸ್ವಾಮಿ ಬೇಡಪ್ಪ ಏನಪ್ಪ ಇಲ್ಲೇ ಇಲ್ಲೇ ಥ್ಯಾಂಕ್ ಯು ಒಂದು ದೋಟ ಕೊಟ್ಟರು ನಾನು ಒಂದು ದೋಟ ಕೊಟ್ಟು ಅಂದ್ರೆ ಸ್ವಲ್ಪ ಪಾಲ್ ಪಾಯಸ ಬರೀ ಹಾಲಿನಲ್ಲಿ ಹಾಕಿದ ಅಕ್ಕಿ ಅಥವಾ ಗೋಧಿ ಬೇಯಿಸಿ ಪಾಯಸ ಕೃಷ್ಣನಿಗೆ ಅಲ್ಲೇ ಎಲ್ಲ ಟೆಂಪಲ್ಸಲ್ಲಿ ಹಾಗೆ ಅಲ್ಲಿ ಒಂಚೂರು ನಾನು ತಗೊಂಡು ಉಳಿದವರು ಕೊಡೋಕೆ ಹೋದರೆ ಅವರು ಬಕೆಟ್ ತುಂಬ ಇದೆ ತಗೊಳ್ಳಿ ಬೇಕಾದಷ್ಟು ಕೂಡಿ ತಿಂತಾರೆ ಅಪ್ಪನೇ ಏನಡ ಅವನುடைய ಕರುಣೆ ಅಂದ್ರೆ ಅಪ್ಪಂ ಕೊಟ್ಟಿದ್ರಿಂದ ಅವನು ದೊಡ್ಡವನ ಅದೊಂದು ನಾನು ಹೇಳಲಿಲ್ಲ ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ನಿರಾಶೆ ಉಂಟಾಯಿತು ನಿರಾಶೆ விரும்பி ஆசைப்பட்ட ಆಶೆಪಟ್ಟ ನೀ ನೀ ಪದಾರ್ಥ ಬರುವುದು ஒரு ಚೂರು ಎನಕ್ಕೆ ಕುಡುಕಲಿ ಎಂಬಿರ್ಮಾನೆ ಅವ್ನಿಗೆ ಯಾರು ಪ್ರೇರಣೆ ಕೊಟ್ಟರು ಅವನಿಗೆ ಆಮೇಲೆ ಅವನಿಗೆ ಏನೋ ದುಡ್ಡು ಕೊಟ್ಟು ಕಾಸು ಕೊಟ್ಟು ಬೇರೆ ವಿಷಯ ನಮಗೆ ಇಲ್ಲಿ ತಿರುವಿತ್ತುವ ಕೋಡು ಅಲ್ಲಿಗಿದೆ ಅನುಭವ ಬಿಸಿ ಬಿಸಿ ಸಕ್ಕರೆ ದೇವ ಕೇರಳ ದೇವಸ್ಥಾನದಲ್ಲಿ ಅನರೂಪ ಪ್ರಸಾದ ಕೊಡೋದೇ ಇಲ್ಲ ಅಂತಾರೆ ವಿಶ್ವದಪ್ಪದ ಉಂಡೆ ಸಕ್ಕರ್ ಪೊಂಗಲ್ ಕೊಟ್ಟರು ಹತ್ತು ಭಾಷಣ ತರಸು ಇರಂತಡ ಏಲ್ ನಿನ್ ಶರಣಲ್ಲಾಲ್ ಶರಣಿಲ್ಲೈ ಹೇಳ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಪ್ರಸಾದವನ್ನು ತಂದುಕೊಟ್ಟ ಭಗವಂತ ಯಾರು ಹೇಳಿದ್ರು ಕೇರಳದಲ್ಲಿ ಪ್ರಸಾದ ಇಲ್ಲ ತೀರ್ಥರೂಪದಲ್ಲಿ ಪ್ರಸಾದ ಕರುಣೆಯಂ ಕಡಲ್ ಕಿಡಂದದಿ ನೀವು ಬರೀ ಚಿತ್ರ ಟೂರಿಸ್ಟ್ ಆಗಿ ಹೋದರೆ ತಿರುವಿತ್ತುವ ಕೋಡ್ ಅದು ನೋಡಿ ಅರ್ಜುನನ ಪ್ರತಿಷ್ಠೆ ಅಂತ ಹೇಳಿ ಪಂಚಪಾಂಡವರು ಕೃಷ್ಣ ಪ್ರತಿಷ್ಠೆ ಮಾಡಿದ್ದಾರೆ ವಿತ್ತುವ ಕೋಡಲ್ಲಿ ಅದು ಅರ್ಜುನ ಪ್ರತಿಷ್ಠೆ ಆ ಸ್ವಾಮಿ ನಿಮಗೆ ಇಂಪ್ರೆಸಿವ್ ಆಗಿ ಕಾಣಿಸೋದಿಲ್ಲ ಕಣ್ಮಣಿ ಅಂತ ನೋಡ್ಕೊಳ್ತಾರೆ ಅಲ್ಲಿ ನಂಬೂದ್ರಿಗಳು ಅವ್ರ ಮಡಿ ಮೈಲ್ಗೆ ಇಷ್ಟು ದಪ್ಪದ ಗಂಧದ ಉಂಡೆ ಸ್ವಾಮಿ ಸಮರ್ಪಣೆ ಮಾಡಿ ಬಂದವರಿಗೆಲ್ಲ ಕೊಡ್ತಾರೆ ಒಂದೊಂದು ಕ್ಷೇತ್ರ ಇನ್ನೂ ಹತ್ತು ಕ್ಷೇತ್ರ ಒಟ್ಟು ಹದಿಮೂರು ಕ್ಷೇತ್ರ ಇದೆ ಮಲಯಾಳದಲ್ಲಿ ತಿರುವನ್ ಎಲ್ಲ ಹೋಗಿ ನೋಡಬೇಕು ಅಂತ ಆಸೆ ಆಶೆ ಬಂತೋ ಅಲ್ಲೋ ಕೃಷ್ಣ ಆಡ್ಕೊಂಡು ಹೋಗ್ಬಿಡ್ತಾನೆ ಯಾವುದೋ ರೂಪದಲ್ಲಿ ಮಾಡಿಸ್ಬಿಡ್ತಾನೆ ಕೈ ಇದೆಯೋ ಕಾಲಿದೆಯೋ ಬಾರೋ ಅದು ಬೆಟ್ಟದ ಮೇಲೆ ಅವನ ಹಾಗೆ ಅದು ಅನುಭವ ಹಾಗೆ ಸಮೀಪ ಕಾಲದಲ್ಲಿ ಯಾರೋ ಕರ್ಕೊಂಡು ಹೋದ್ರು ಮಹಾನುಭಾವರು ಕಮಪ್ಯನವಧಿಂ ವಂದೇ ಕರುಣಾ ವರುಣಾಲಯಂ ವೃಷಶೈಲ ತಟಸ್ಥಾನ ಸ್ವಯಂ ವ್ಯಕ್ತಿ ಮುಪಾಗತಂ ಸ್ವಯಂ ವ್ಯಕ್ತ ಕ್ಷೇತ್ರ ಅದು ಭಾರತ ದೇಶದಲ್ಲಿ ಭಗವಂತ ತಾನೇ ಬಂದು ನಿಂತ ಸ್ವಯಂ ಕ್ಷೇತ್ರಗಳಲ್ಲಿ ಶ್ರೀರಂಗ ಒಂದು ಶ್ರೀಕೂರ್ಮ ಒಂದು ಇದು ಒಂದು ದ್ವಾರಕೆ ಒಂದು ಅಯೋಧ್ಯೆ ಹೇಳ್ತಾರೆ ಬದ್ರಿನಾಥ ಸ್ವಯಂ ವ್ಯಕ್ತ ಯಾರು ಶಿಲೆ ಚಿತ್ರ ಉಂಟು ಮಾಡಿ ಪ್ರತಿಷ್ಠೆ ಮಾಡಿದ್ದಲ್ಲ ಗೌತಮ ಪ್ರತಿಷ್ಠೆ ವಸಿಷ್ಠರ ಪ್ರತಿಷ್ಠೆ ಅಗಸ್ತ್ಯರ ಪ್ರತಿಷ್ಠೆ ಹೇಳ್ತಾರೆ ಇದು ಪ್ರತಿಷ್ಠೆ ಇಲ್ಲ ಬೆಟ್ಟದ ಮೇಲೆ ತಾನೇ ಬಂದು ಇಳಿದ ಶ್ರೀವಾರಿ ಮೆಟ್ಟು ಮೇಲ್ಗಡೆ ತೋರಿಸ್ತಾರೆ ಕಲಿಯುಗದಲ್ಲಿ ತಾನೇ ವಿಮಾನದಲ್ಲಿ ಬಂದು ಭಕ್ತರು ನನ್ನನ್ನು ತುಂಬ ಪ್ರೇಮ ಮಾಡ್ತಾರೆ ನಾನೊಂದು ಕಡೆ ಗುಟ್ಟಾಗಿ ನಿಂತ್ಕೊಂಡು ಅವ್ರನ್ನ ಆಕರ್ಷಣೆ ಮಾಡಬೇಕು ಅಂತ ಅವನು ಬೆಟ್ಟದ ಮೇಲೆ ಪಾದಸ್ಪರ್ಶ ಮಾಡಿದ ಜಾಗ ಶ್ರೀವಾರಿ ಬೆಟ್ಟು ನಾನೇ ಹೋಗಿಲ್ಲ ಆ ಜಾಗಕ್ಕೆ ತಿಳಿದವರಿಗಿಂತ ಹೆಚ್ಚಾಗಿ ಎಲ್ಲರಿಗೂ ಹೇಳ್ತಾ ಇದ್ದೇನೆ ಹೋಗಿ ಹೋಗಿ ಹೋಗಿ ಅಂತ ಯಾಕೆ ಆ ನೀವು ಹೋಗಿದ್ದೀರಿ ಕೈ ಮುಗಿದೆ ನಾನು ಒಳಗಣ್ಣಿಂದ ನೋಡಿದ್ದೇನೆ ಅದು ಸ್ವಯಂ ವ್ಯಕ್ತ ಅದನ್ನು ಸ್ವಯಂ ವ್ಯಕ್ತಿ ಮುಪಾಗತಂ ಸ್ವಯಂಭೂ ಅಲ್ಲಿ ಯಾಕೆ ಬಂದು ನಿಂತ್ಕೊಂಡ ಅವನು ಅಂದ್ರೆ ಈ ಲಕ್ಷ್ಮೀದೇವಿ ಬಿಟ್ಟು ಹೋದ್ಲು ಕೋಪದಿಂದ ಹಾಗೆ ಹೀಗೆ ಕಥೆಗಳನ್ನು ಹೇಳ್ತೆ ಅದು ಸ್ಥಳ ಪುರಾಣದ ಕಥೆ ಇರಲಿ ಅದು ಒಂದು ಕಡೆಯಲ್ಲಿ ವೇದಾಂತ ತತ್ವ ಏನು ಅಂದ್ರೆ ಭಕ್ತರಿಗೋಸ್ಕರವಾಗಿ ಕಲಿಯುಗ ವರದ ಭೂವೈಕುಂಠ ಅದು ಭೂವೈಕುಂಠ ಅನ್ನೋ ಅನುಭವ ಹೇಗಿದೆ ಇವತ್ತಿಗೂ ನೀವು ನೋಡ್ತೀರಿ ಬೇಡ ಅಂದ್ರೂ ಬರ್ತಾರೆ ಬರ್ತಾರೆ ಬರ್ತಾರೆ ಎಷ್ಟೊಂದು ಜನ ಬರ್ತಾರೆ ಎಷ್ಟು ಕೋಟಿ ಜನ ಬರ್ತಾರೆ ಹೊಟ್ಟೆ ಉರ್ಕೊಳ್ತಾರೆ ಕೆಲವರು ಅದನ್ನು ಅವನ ಅವನನ್ನು ಕೃಷ್ಣ ಮಾಡಬೇಕು ಅಂತ ಅವನ ಕೈ ಶಿಲುಬೆ ಹಾಕಬೇಕು ಅವ್ರ ಬಾಯಿಗೆ ಮಣ್ಣು ಹಾಕಿದ ಭಗವಂತ ಅವರೇ ತಮ್ಮ ಅಸೆಂಬ್ಲಿಯಲ್ಲಿ ಇಲ್ಲ ಏಳು ಬೆಟ್ಟವು ಶ್ರೀನಿವಾಸನ ಜಯಂತ ಅವರೇ ಠರಾವು ಮಾಡಿದರು ನಮ್ಮ ಪೇಜಾವರ ಸ್ವಾಮಿಗಳು ಹೋಗಲು ಗಲಾಟೆ ಮಾಡುವ ಪರಿಸ್ಥಿತಿ ಅವನು ಅವತ್ತು ಅದು ಅದಾಗಿ ಸ್ವಲ್ಪ ದಿವಸದಲ್ಲಿ ನಾನು ಅಲ್ಲಿ ತಿರುಪತಿಗೆ ಹೋಗಿದ್ದೆ ಅವನನ್ನು ನಾನು ಅನುಭವಿಸಿದ್ದ ಹಾಗೆ ನಾನು ಕರ್ಕೊಂಡು ಹೋಗಿದ್ದೆ ಅವ್ರು ಹೇಳಿದರು ಅದು ಉದಯಾಸ್ತಮಾನ ಸೇವೆ ನಮ್ಮ ಬೀಗರು ನೀವು ಬಾಗ್ಲಲ್ಲಿ ನಿಂತ್ಕೊಂಡು ಸುಪ್ರಭಾತ್ ಸೇವೆಗೆ ನಿಂತು ಬಿಟ್ರೆ ಆಮೇಲೆ ನೂಕ್ಲುಗ್ಲಾಗುತ್ತೆ ದೇವರ ಹತ್ರ ಸೇವೆ ಆಗೋದಿಲ್ಲ ನಿಮಗೆ ಈ ಪ್ರವೇಶ ದ್ವಾರದಲ್ಲಿ ಕೂತು ಬಿಡಿ ಕೂರಿಸ್ಬಿಟ್ಟು ನಾನು ನೋಡಿದ್ದೇನು ಎರಡು ಗಂಟೆ ರಾತ್ರಿ ಉರುಳು ಸೇವೆ ನೋಡಿ ಮೊದಲು ಸ್ತ್ರೀಯರು ಐದು ವರ್ಷದ ಮಗುವನ್ನು ಹಿಡಿದು ಎಂಬತ್ತು ವರ್ಷದ ಮುದುಕಿ ತನಕ ಒದ್ದೆ ಬಟ್ಟೆಯಲ್ಲಿ ಬಂದು ಉರುಳ್ತಾರೆ ಉರುಳ್ತಾರೆ ಉರುಳ್ತಾರೆ ಫಾರ್ ಫಾರ್ ಅನ್ ಅವರ್ ಹತ್ತು ಬಿಟ್ಟೆ ನಾನು ಸ್ವಾಮಿ ಇಷ್ಟು ಜನರ ಕಷ್ಟ ನಿನಗೆ ಒಪ್ಪಿಸ್ತಾ ಇದ್ದಾರೆ ಸ್ವಲ್ಪ ಕಂಡುಬಿಟ್ಟು ನೋಡಬಾರ್ದೇನಪ್ಪ ನಾಳೆ ನಾಡಿದ್ದು ಮತ್ತೆ ಮತ್ತೆ ಕ್ಯೂನಲ್ಲಿ ಬರ್ತಾರೆ ಇರೋ ಕಡೆ ಅನುಗ್ರಹ ಮಾಡಿಬಿಡು ಅವ್ರ ಕಷ್ಟ ನೋಡ್ಲಾರ್ನಪ್ಪ ಅಲ್ಲೊಬ್ಬ ನಿಂತಿದ್ದಾನೆ ಬೆತ್ತ ಹಿಡ್ಕೊಂಡು ಅವ್ರನ್ನೂ ಬಿಡ್ತಿಲ್ಲ ಹೊಡಿತಾರೆ ನಡೀಲಿ ಮುಂದಕ್ಕೆ ಅವರಿಗೆ ಆ ಭಾಗಗಳಲ್ಲೇ ಹೇಳ್ಕೋಬೇಕು ಕಷ್ಟ ಅಂತ ಅಲ್ಲಿ ಹಿಂದೆ ಹೋದ್ರೆ ಆ ದೇವ್ರು ಕೇಳ್ತಾ ಅವ್ರಿಗೆ ಅಪನಂಬಿಕೆ ದೇವ್ರು ನೋಡೋ ಜಾಗದಲ್ಲಿ ಇರಬೇಕು ಆಮೇಲೆ ಗಂಡಸರನ್ನು ಬಿಟ್ಟು ಒಂದು ಒಂದೂವರೆ ಗಂಟೆ ಕಾಲ ಆ ಸೇವೆ ಮಾಡಿಸಿ ನನಗೆ ಆ ಸ್ವಾಮಿ ಏನು ಅನುಭವ ಕೊಟ್ಟ ಅಂದರೆ ನೀ ಸುಮ್ಮನಿರೋ ಕ್ರೈಸ್ತರು ಮುಸಲ್ಮಾನರು ಅವರವ್ರ ಕರ್ಮದಂತ ಮಾಡ್ತಾರೆ ವಿಚಾರಿಸ್ಕೊಳ್ಳೋ ನಾನಿದ್ದೀನಿ ನೀನು ಯಾಕೆ ಒದ್ದಾಡ್ತೀಯಪ್ಪ ನಾನಿದ್ದೀನಿ ಕಾಣೋ ನಾನು ನೋಡ್ತೀನಿ ಅಶ್ವಾಸನೆ ಆಮೇಲೆ ಕ್ಯೂನಲ್ಲಿ ಅದಕ್ಕೆ ಮುಂಚೆ ವೈಕುಂಠದ ಬಾರದಿಂದ ಕ್ಯೂನಲ್ಲಿ ಹತ್ತಿದ್ದೇವೆ ಯಾರೋ ಕೆಂಪು ಶಾಲು ಹೊದ್ಕೊಂಡೊಬ್ರು ರೆಡ್ಡಿಗಳು ಮತ್ತೊಬ್ಬರು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಮುಂದೆ ಬಂದರು ನಾಡ್ ಬಾಗಿಲಿಂದ ಒಳಗೆ ಹೋದ್ರು ನಾನು ಅವ್ರ ಕಿವಿ ಬೀಳು ಹಾಗೆ ನಮ್ಮ ಬೀಗಳ ಜೊತೆಯಲ್ಲಿ ಹೇಳಿದೆ ಅಯ್ಯೋ ಇಲ್ಲಿ ಹಿಂದೆ ಇರೋರು ಭಕ್ತರು ಮುಂದೆ ಇರೋರು ಭಕ್ತರು ಇದರಲ್ಲಿ ಲಂಚವೇ ಇದರಲ್ಲಿ ಕ್ಯೂ ಮಧ್ಯದಲ್ಲಿ ವಿಘ್ನವೇ ಹೀಗೆ ಮಧ್ಯದಲ್ಲಿ ನುಗ್ಗಬಹುದೇ ಇದು ಭಕ್ತರಿಗೆ ಅಪರಾಧ ಆಗೋದಿಲ್ಲ ಎಂದು ಬಿಟ್ಟೆ ನಾ ಹೇಳಬಾರ್ದಾಗಿತ್ತೋ ಏನೋ ಅದು ಅವ್ರ ಕಿವಿಗೆ ಬಿತ್ತು ನನ್ನ ಹಿಂತಿರುಗಿ ನೋಡಿದರು ನೋಡಿದ್ರೆ ಉತ್ತರ ಕ್ಷಣಕ್ಕೆ ಮುಂದೆ ಮುಂದೆ ಅದು ನಿಲ್ಲೋಕೆ ವೇಳೆ ಇಲ್ವಲ್ಲ ಓಡ್ತಾ ನಮ್ಮ ಗುಂಪಲ್ಲಿ ಎಲ್ಲರಿಗಿಂತ ಫಾಸ್ಟ್ ಓಡ್ತಾ ಇದ್ದವನು ನಾನೇ ಅವತ್ತು ಕೇಳಿ ಎಲ್ಲಿ ಸ್ಪೀಡ್ ದೇವರ ಕೋಲ್ ಬಿಟ್ಟಿಲ್ಲ ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ನಮ್ಮ ಬೀಗರು ಹೇಳಿದ್ರು ತುಳಿದು ಬಿಡ್ತಾರೆ ತಳ್ಳಿ ಬಿಡ್ತಾರೆ ಎಚ್ಚರಿಕೆ ಓಡಿದ್ರೆ I was the first seat before the ಡಿ ಸ್ವಾಮಿ ಎದುರಿಗೆ ಇಷ್ಟು ಹತ್ರದಲ್ಲಿ ಕೂತಿದ್ದೀನಿ ನಾನು ಒಂದೂರು ಗಂಟೆ ಕಾಲ ಕಾಲು ಮಡಿಚ್ಕೊಂಡು ಆ ಕೆಂಪು ಶಾಲು ಹೊದ್ದಿದ್ದವರು ರೆಡ್ಡಿಗಾರು ನನ್ನ ಹಿಂದೆ ಕೂತಿದ್ರು ನನಗಿಂತ ಮುಂಚೆ ಹೋದವರು ಹಿಂದೆ ಹಾಕಿಬಿಟ್ಟ ಭಗವಂತ ನನಗೆ ಹೇಳೋದಕ್ಕೆ ತುಂಬ ಕಷ್ಟವಾಯಿತು ಒದ್ದಾಡ್ತಾ ಇದ್ದೇನೆ ಹೇಳೋಕೆ ಇಲ್ಲ ತಡಬಡ ಅವರು ಮಾಡಿದ ಅಪರಾಧಕ್ಕೆ ಕ್ಷಮಾಪಣೆ ಕೇಳುವಂತೆ ವೆಂಕಟೇಶ್ವರ ಏನು ಮಾಡಿದ ಅಂದರೆ ನನ್ನ ಕಾಲನ್ನು ಒತ್ತಿಸಿ ಅವರ ಕೈಯಲ್ಲಿ ಕಷ್ಟಪಟ್ಟು ನನ್ನ ಎಬ್ಬಿಸಿ ನಿಲ್ಲಿಸಿ ಸ್ವಾಮಿ ಇಷ್ಟು ದೂರ ನಾ ಹೇಳಿದ ತಪ್ಪಾಯಿತು ಅವ್ರಿಗೆ ಆ ಶಿಕ್ಷೆ ಕೊಟ್ಟಿಯಲ್ಲಪ್ಪ ನನ್ನ ಕಾಲು ಮುಟ್ಟುಬಿಟ್ರು ಅವರು ಯಾಕೆ ಹೇಳ್ತೇವೆ ಅಂದರೆ ತಿರುಪತಿ ಶ್ರೀನಿವಾಸನ ಕರುಣೆ ಅದು ನೀವು ಅಳತೆ ಮಾಡೋದಕ್ಕೆ ಬಾಯಲ್ಲಿ ಹೇಳುವುದಕ್ಕೆ ಹೃದಯದಲ್ಲಿ ಅನುಭವಿಸೋದಕ್ಕಾಗದೇ ಇರುವುದು ದಯವಿಟ್ಟು ಈ ಪ್ರವಚನ ಮುಗಿದ ಮೇಲೆ ಒಂದು ಸಲವಾದರೂ ಹೋಗಿ ಬನ್ನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಶ್ರೀನಿವಾಸನ ಕರುಣೆ ಅತ್ಯಂತ ಸುಲಭವಾಗಿ ಸಿಕ್ಕುತ್ತೆ ಒಂದು ಕ್ಷಣ ನೋಡಿದರೂ ಸಾಕು ಅದಾದ ಮೇಲೆ ದಯಾದೇವಿನ ಸ್ತೋತ್ರ ಮಾಡ್ತಾರೆ ಅಲ್ಲಿ ಹತ್ತು ಪದ್ಯ ಮುಗಿಯುತ್ತೆ ಶ್ರೀನಿವಾಸನ ಸ್ತೋತ್ರ ಆದಮೇಲೆ ದಯಾ ಸ್ತೋತ್ರ ಯಾಕೆ ದಯ ಎಂಬುದು ಶ್ರೀನಿವಾಸನಿಗಿಂತ ದೊಡ್ಡದು ಅಂತ ತೋರಿಸೋದಕ್ಕೆ ಅಕಿಂಚನ ನಿಧಿಂ ಮಂದೆ ಅಕಿಂಚನ ನಿಧಿಂ ಸೂತಿಂ ಅಪವರ್ಗ ತ್ರಿವರ್ಗಯೋ ಅಂಜನಾದ್ರೀಶ್ವರ ದಯಾಂ ಅಭಿಷ್ಟಭೂಮಿ ನಿರಂಜನಾಂ ಅಂಜನಾದ್ರೀಶ್ವರ ದಯಾಂ ಭಗವಂತನ ದಯನ್ನ ನಿರಂಜನಾಂ ಕಳಂಕವಿಲ್ಲದವಳನ್ನ ಅಭಿಷ್ಟಭೂಮಿ ಸ್ತೋತ್ರ ಮಾಡ್ತೇನೆ ಯಾರವಳು ಅಕಿಂಚನ ನಿಧಿಂ ನನಗೇನು ಗತಿ ಇಲ್ಲ ಅನ್ನೋವರಿಗೆ ಸರ್ವಸ್ವ ನಿಧಿಯಾಗಿದ್ದಾಳೆ ಮಹಾತಾಯಿ ಎಲ್ಲಿ ಬೆಟ್ಟದ ಕೆಳಗಿಂದ ಬೆಟ್ಟದ ಮೇಲೆ ತನಕ ಯಜಮಾನರ ಉಸ್ತುವಾರಿ ನೋಡ್ತಾ ಇದ್ದಾಳೆ ನಾ ಕಳಿಸ್ತೀನಿ ಒಬ್ಬರನ್ನ ಇಲ್ಲಿಂದ ಚೆನ್ನಾಗಿ ನೋಡ್ಕೋಬೇಕು ಅಂತ ಪದ್ಮಾವತಿಯಾಗಿ ಕೂತ್ಕೊಂಡು ಬೆಟ್ಟ ನೋಡ್ತಾ ಅವಳು ಅಕಿಂಚನ ನಿಧಿಂ ಸೂತಿಂ ಅಪವರ್ಗ ತ್ರಿವರ್ಗಯೋ ಅಪವರ್ಗ ತ್ರಿವರ್ಗ ತ್ರಿವರ್ಗ ಅಂದ್ರೆ ಧರ್ಮಾರ್ಥ ಕಾಮ ಅಪವರ್ಗ ಅಂದ್ರೆ ಮೋಕ್ಷ ಇಹ ಪರ ಸೌಖ್ಯ ಎರಡನ್ನೂ ಕೊಡ್ತಾಳೆ ಮಹಾತಾಯಿ ಅದನ್ನ ಸೂತಿ ಒಂದೇ ಸಮ ಸಾಕು ಅಂದ್ರೆ ಯೋಗಾರಂಭ ತ್ವರಿತ ಮನಸ್ಸೋ ಯುಷ್ಮದ ಏಕಾಂತ್ಯಯುಕ್ತಂ ಕಾಂಚೀಪುರದಲ್ಲಿ ಒಬ್ಬ ಬ್ರಹ್ಮಚಾರಿ ವೇದಾಂತೇಶ್ಕರನ್ ಕೇಳಿದಂತೆ ನಾ ಮದುವೆ ಆಗಬೇಕು ಸರಿ ನನ್ನ ಪರ್ಮಿಷನ್ ಯಾಕೆ ಬೇಕು ಹೋಗು ಅಂದ್ರು ಕೊಡೋರು ಕೊಡ್ತಾರೆ ಹೆಣ್ಣು ನೀವು ಮಾಡ್ಕೊಳ್ಳೋನು ಮಾಡ್ಕೊಳ್ತೀಯ ಜಾತಕ ಕೂಡಿದ್ರಾಗುತ್ತೆ ಅಪ್ಪಡಿ ಇಲ್ಲ ಪಣಮಿಲ್ಲ ಎಂದ ಅವನು ಕೈಲಿ ಹಣ ಇಲ್ಲ ಮದುವೆ ಆದರೆ ಹೆಂಡತಿ ಏನು ತಗೊಂಬಂದ್ರಿ ಕೇಳ್ತಾಳೆ ನನಗೆ ಸ್ವಲ್ಪ ಹಣ ಕೊಡಬೇಕು ಅಷ್ಟೇ ತಾನೇ ಒಂದು ಶ್ಲೋಕ ಬರ್ಕೊಟ್ರು ಪೆರಂದೇವಿ ತಾಯಾರ್ ಕಾಂಚಿ ವರದನ ಸನ್ನಿಧಿ ಪಕ್ಕದಲ್ಲಿ ಅಮ್ಮನವರ ಸನ್ನಿಧಿ ಈ ಶ್ಲೋಕ ಹೇಳುವಂದ್ರು ಆ ಶ್ಲೋಕ ಹೇಳಿದ ಅವನು ಜಪ ಮಾಡಿದ ಒಂದೇ ರೀತಿ ನಲವತ್ತು ದಿವಸ ಅವನ ಮೇಲೆ ಬಂಗಾರದ ಮಳೆ ಸುರಿಯುತ್ತಂತೆ ಆ ಶ್ಲೋಕ ಅದು ಅಲ್ಲಿ ಕೆತ್ತಿದ್ದಾರೆ ಯೋಗಾರಂಭತ್ತರಿತ ಮನಸೋ ಯುಷ್ಮದೈಕಾಂತ್ಯಯುಕ್ತಂ ಧರ್ಮಂ ಪ್ರಾಪ್ತಂ ಪ್ರಥಮಯೇ ಹೇಳಿ ಮುಂದೆ ಶ್ಲೋಕ ತೇಷಾಂ ಭೂಮೇರ್ ನಿತ್ಯ ನಿಮಗೆ ಶೋಸ್ಥಿತಿ ಬರುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕು ಅಂದ್ರೆ ಸಾಕು ಸಾಕು ಸಾಕು ಅನ್ನೋ ತನಕ ಹಣವನ್ನು ಸುರಿಸಿದಳಂತೆ ಪೆರಂದೇವಿ ತಾಯಾರ್ ಕಾಂಚೀಪುರದಲ್ಲಿ ನಮ್ಮ ಪದ್ಮಾವತಿ ತಾಯಿ ಹಾಗೆ ಹಣ ಬೇಕು ಅಂದ್ರೆ ಹಣ ಒಳ್ಳೆ ಹೆಂಡತಿ ಬೇಕು ಅಂದ್ರೆ ಹೆಂಡತಿ ಒಳ್ಳೆ ಮಕ್ಕಳು ಬೇಕು ಅಂದ್ರೆ ಒಳ್ಳೆ ಮಕ್ಕಳು ಅಮ್ಮ ನೀನು ಪೂಜೆ ಮಾಡೋದಕ್ಕೆ ಒಳ್ಳೆ ದೇವರ ಮನೆ ಇರುವಂತಹ ಒಂದು ಸುಂದರವಾದ ಮನೆ ಬೇಕು ಬೆಂಗಳೂರಲ್ಲೇ ಬೇಕು ಸೈಟು ತಗೋ ನಾ ದೇವಸ್ಥಾನದ ಹತ್ತಿರವೇ ಇರಬೇಕು ಇರು ಆದ್ರೆ ದೇವಸ್ಥಾನಕ್ಕೆ ಬಾ ಕಂಡೀಷನ್ನು ದೇವಸ್ಥಾನಕ್ಕೆ ಬಾ ಸ್ತೋತ್ರ ಪ್ರವಚನ ಇದ್ರೆ ಕೇಳು ಅಮ್ಮ ನನಗೆ ಇದೆಲ್ಲ ಬೇಡ ಭಕ್ತಿ ಬೇಕು ಅದನ್ನು ಕೊಡ್ತಾಳವಳು ಅಪವರ್ಗ ಯೋಹೋ ದಯಾಂ ಅಭಿಷ್ಟೌಮಿ ನಿರಂಜನಾಂ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ ಇವು ಹತ್ತು ಶ್ಲೋಕವಾಯಿತು ನಾಳೆ ಇನ್ನು ಹತ್ತು ಶ್ಲೋಕದಲ್ಲಿ ಕೆಲವನ್ನು ಆರಿಸಿಕೊಂಡು ಪ್ರಮೇಯವನ್ನು ಮಾತ್ರ ಮುಂದೆ ಇಟ್ಟು ಪ್ರವಚನವನ್ನು ಮಾಡ್ತೇನೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಓ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸ್ತಮಸ್ತಾ ಶುಖಿನೋಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀಯ ಮಿಚ್ಚ ಮಂಗಳಂ